कोुपखी चन्द्रमुखी कोलना दलिले कोलना दलिले कोसुखी चन्द्रमुखी कोलना दलिले ನಾನು ಬಲ್ಲೆ ಮುಂಜಾವದ ಎಲರ ಮೋತಿ ನೋಡುತ್ತಿಹೆವೆದಲ್ಲೆ ಮುಂಜಾವದ ಎಲರ ಮೋತಿ ನೋಡುತ್ತಿಹೆವೆದಲ್ಲೆ ಕೋಲು ಸಖಿ ಚಂದ್ರಮುಖಿ ಕೋಲೆನಾಗಲೀಲೆ ಕೋಲೆನಾಗಲೀಲೆ ಬೀರುತ್ತಿರುವ ಪ್ರಾಣವಾಯು ಹೀರುತಿಹವೆ ನೀರೆ ಬೀರುತ್ತಿರುವ ಪ್ರಾಣವಾಯು ಹೀರುತಿಹವೆ ನೀರೆ ಕರೆವ ಕರುವು ಕುಣಿವ ಕರುವು ಕುಣಿವ ಮಣಕ ಸರವ ಗೋಗಬೀರೆ ಕಂಗೊಳಿಸುವ ಕೆಂಪು ಮುಂದೆ ಕಂಗೆಡಿಸುವ ಮಂಜು ಹಿಂದೆ ಕಂಗೊಳಿಸುವ ಕೆಂಪು ಮುಂದೆ ಕಂಗೆಡಿಸುವ ಮಂಜು ಹಿಂದೆ ಕಾಣೆ ಕೊಳಲಿನವನಯನುವೆ ಎಲ್ಲು ಇಹನು ಬಾರೆ ಬೀರುತ್ತಿರುವ ಪ್ರಾಣವಾಯು ಹೀರುತಿಹವೆ ನೀರೆ ಬೀರುತ್ತಿರುವ ಪ್ರಾಣವಾಯು ಹೀರುತಿಹವೆ ನೀರೆ ಕೋಲುದಕಿ ಚಂದ್ರಮುಖಿ ಕೋಲೆನಾದ ಲೀಲೆ ಬೆಳ್ಳಿ ಚುಕ್ಕೆ ಚಿಕ್ಕೆಯಾಗಿ ಮುಳುಗಿ ತಲ್ಲೆ ಬಾಲೆ ಬೆಳ್ಳಿ ಚುಕ್ಕೆ ಚಿಕ್ಕೆಯಾಗಿ ಮುಳುಗಿ ತಲ್ಲೆ ಬಾಲೆ ಮುಕುಲ ಅಲರು ಮಲರು ಪಸರ ಕಂಡು ಕಣ್ಣು ಸೋಲೆ ಮುಕುಲ ಅಲರು ಮುಳುಗಿ ತಲ್ಲೆ ಬಾಲೆ ಬೆಳ್ಳಿ ಚುಕ್ಕೆ ಚಿಕ್ಕೆಯಾಗಿ ಮುಳುಗಿ ತಲ್ಲೆ ಬಾಲೆ ಕೋಲು ಸಖಿ ಚಂದ್ರಮುಖಿ ಕೋಲೆನಾದ ಲೀಲೆ ಕೋಲೆನಾದ ಲೀಲೆ ಬೇಟೆಯೆಲ್ಲ ಆಟವೆಲ್ಲ ಬೇಟದ ಬಗೆ ನಾರಿ ಬೇಟೆಯೆಲ್ಲ ಆಟವೆಲ್ಲ ಬೇಟದ ಬಗೆ ನಾರಿ ಮುಗಿಲ ಬಾಯ ಗಾಳಿ ಕೊಳಲ ಬೆಳಕ ಹಾಡ ಬೀರಿ ಬಾಗಿಲ ಬಾಯ ಬಾಳಿ ಕೊಳಲ ಬೆಳಕ ಹಾಡ ಬೀದಿ ಕಂಗೆಡಿಸುವ ಕೆಂಪು ಇರಲಿ ಕಂಗಡಿಸುವ ಮಂಜು ಬರಲಿ ಕಂಗಡಿಸುವ ಕೆಂಪು ಇರಲಿ ಕಂಗಡಿಸುವ ಮಂಜು ಬರಲಿ ಕಳೆಯಲಿಲ್ಲ ಕತ್ತಲಂದ ಕತ್ತಲವೇ ಜಾರಿ ಕಳೆಯಲಿಲ್ಲ ಕತ್ತಲಂದ ಕತ್ತಲವೇ ಜಾರಿ ಬೇಟೆಯೆಲ್ಲ ಆಟವೆಲ್ಲ ಬೇಟದ ಬಗೆನ ಆಟವೆಲ್ಲ ಬೇಟದ ಬಗೆ ನಾರಿ ಕೋಲು ಸಖಿ ಚಂದ್ರಮುಖಿ ಕೋಲೆನಾದ ಲೀಲೆ ಕೋಲೆನಾದ ಲೀಲೆ ಕೋಲು ಸಖಿ ಚಂದ್ರಮುಖಿ ಕೋಲೆನಾದ ಲೀಲೆ ಕೋಲೆನಾದ ಲೀಲೆ